प्राधान्येन द्वितीयतृतीयाध्यायेषु सर्वे तत्त्वविषयाः समगता भवन्ति अवशिष्टैः अध्यायैः साधनादिकं दर्शितम् अनेकैः व्याख्यातत्वात् गीताशास्त्रस्य केचन शब्दाः विशेषेण विचार्याः शास्त्रार्थाय पूर्वत्र साङ्ख्यादिशब्दाः विवेचनायाः विवेचनीयाः इति उक्ताः तत्र साङ्ख्ययोगो विचारितो इदानीं क्रमप्राप्तो कर्मज्ञानशब्दो विचार्येते एतेषां विचारणेन शास्त्रार्थाः सुखाय कल्पते इति अन्यच्च कारणं पण्डितानामपि अत्र विप्रतिपत्तिरस्ति कर्मशब्दवाच्यं ज्ञानशब्दवाच्यं किमिति शास्त्रे अस्मिन् कर्मशब्दवाच्यं यः किम् किं शास्त्रीयानि कर्माणि ज्ञानिभिः कर्तव्यानि न वा यदापि तैः तानि क्रियन्ते तदा कथं क्रियन्ते ज्ञानकर्मणोः सम्बन्धः कीदृशः ಕರ್ಮ ಕಯಾ ಪ್ರಣ ಪ್ರಣಾಳಿಕೆಯ ಜ್ಞಾನಸ್ಯ ಉಪಕರೋತಿ ಇತ್ಯಾದಿ ವಿಷಯೇಶು ಕರ್ಮಶಬ್ದ ತಾವದ್ ಲೋಕೆ ಕ್ರಿಯಾ ಸಾಮಾನ್ಯ ವಾಚಿ ಅತ್ರಾಪಿ ಭಗವದ್ಗೀತಾಸ್ವಪಿ ನಹಿ ಕಶ್ಚಿತ್ ಕ್ಷಣಪಿ ಜಾತು ತಿಷ್ಠತ್ಯ ಕರ್ಮ ಕೃತೋ ನ ನಹಿ ದೇಹಭೃತ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಇತಿ ಕ್ರಿಯಾಮಾತ್ರಂ ಕರ್ಮಶಬ್ದೇನ ವ್ಯಪದಿಷ್ಟಂ ನಹಿ ಅಕರ್ತೃತಂತ್ರೆ ಸ್ವಾಭಾವಿಕೆ ಶ್ವಾಸೋಚ್ಛ್ವಾಸಾದಿರೂಪೇ ಕರ್ಮಣಿ ಚಿಂತಾ ಭವತಿ ತಸ್ಮಾತ್ ಕ್ರಿಯಾಮಾತ್ರರೂಪೇ ಕರ್ಮಣಿ ಚೋದನಾ ಪ್ರವೃತ್ತಿ ನ ಭವತಿ ಯತ್ರ ಪುರುಷತಂತ್ರ ಪ್ರವೃತ್ತಿ ತತ್ರ ಉಪದಿಶ್ಯತೆ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಮುವಾಪ್ನೋತಿ ನ ಸುಖಂ ನ ಪರಾಂಗತಿಂ ಇತಿ ಸ್ವೇಚ್ಛಾ ಪ್ರವೃತ್ತಿ ಯದ್ವರ್ತತೆ ತದ್ ಫಲಾಯ ನ ಕಲ್ಪತೆ ಆಮುಷಿಕಫಲಾಯ ಅಪಿ ನೈವ ಕಲ್ಪತೆ अत एव भगवता एवमुक्तं ज्ञात्वा शास्त्रविधानोक्तं कर्म कर्तुं यः रहसि इति नित्यनैमित्तिकं कर्म ईश्वरार्पणबुद्ध्या अनुष्ठेयं तदा चित्तशुद्धिद्वारेण ज्ञानस्य उपकरोति कर्म ज्ञानिनां नित्यं कर्म अनुष्ठितं नैव शक्यते कर्तृत्वबुद्ध्यभावात् यत्र पुरुषतन्त्राप्रवृत्तिः तत्र शक्यते तेषां पुरुषतन्त्राप्रवृत्तिः नास्ति ಸ್ವಾಭಾವಿಕೆ ಕರ್ಮಣಿ ಚೋದನಾ ಪ್ರವೃತ್ತಿ ನೈವ ಭವತಿ ತಸ್ಮಾತ್ ತದಪಿ ನ ಕರ್ಮ ಕರ್ತೃತ್ವಬುದ್ಧಿಭಾವಾತ್ ಯದ್ಯಪಿ ತೈ ಅನುಷ್ಠೀಯಂತೆ ತತ್ ಕೇವಲ ಚೇಷ್ಟಾ ಮಾತ್ರ ತಾವದೇವ ತದಪಿ ಅಸ್ಮಾಕಂ ದೃಷ್ಟ್ಯಾ ಇದಾನಿಂ ಜ್ಞಾನಶಬ್ದಃ ವಿಚಾರ್ಯಃ ಅಸ್ಮಿನ್ ಶಾಸ್ತ್ರೆ ಆತ್ಮಾನಾತ್ಮಾನೋ ವಿವಿಚ್ಯ ಏನ ಜ್ಞಾಯೇತೆ ತದೇವ ಮುಖ್ಯವೃತ್ತ್ಯ ಜ್ಞಾನನ್ನಾಮ ಸರ್ವಜ್ಞೇಯ ವಿಷಯತ್ವಾತ್ ತದೇವ ಚ ಉತ್ತಮಂ ಜ್ಞಾನಂ ಯದಹ ಭಗವಾನ್ ಕೃಷ್ಣ ಕ್ಷೇತ್ರ ಕ್ಷೇತ್ರಜ್ಞೆಯವ್ರ ಜ್ಞಾನಂ ಎತ್ತ ಜ್ಞಾನಂ ಮತಂ ಮಮ ಪರಂ ಭೂಯ ಪ್ರಮುಕ್ಷ್ಯಾಮಿ ಜ್ಞಾನಾಂ ಜ್ಞಾನಾತ್ಮಂ ಇತಿ ತತ್ರ ಕ್ಷೇತ್ರ ಕ್ಷೇತ್ರಜ್ಞೆಯವ್ರ ಜ್ಞಾನಂ ಇತ್ಯತ್ರ ಭಾಷ್ಯಂ ಏವಮಸ್ತಿ ಯಸ್ಮಾತ್ ಕ್ಷೇತ್ರ ಕ್ಷೇತ್ರಜ್ಞ ಕ್ಷೇತ್ರ ಕ್ಷೇತ್ರಜ್ಞೇಶ್ವರ ಯಾಥಾತ್ಮ ವ್ಯತಿರೇಕೇಣ ನ ಜ್ಞಾನಗೋಚರಂ ಅನ್ಯದವಶಿಷ್ಟಮಸ್ತಿ ತಸ್ಮಾತ್ ಕ್ಷೇತ್ರ ಕ್ಷೇತ್ರಜ್ಞಯೋ ಜ್ಞೇಯಭೂತಯೋ ಯಜ್ಞಾನಂ ಕ್ಷೇತ್ರ ಕ್ಷೇತ್ರಜ್ಞೌ ಏನ ಜ್ಞಾನೇನ ವಿಶೀಕ್ರಿಯೇತೆ ತಜ್ಞಾನಂ ಸಮ್ಯಜ್ಞಾನಮಿತಿ ಮತಂ ಇದಮೇವ ಜ್ಞಾನಂ ಬುದ್ಧಿಶಬ್ದೇನ ಗೀತಾಶ ಗೀತಾಸು ಉಪದಿಷ್ಟಂ ತೃತೀಯಾಧ್ಯಾಯೇ ಧ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತನ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ಇತ್ಯತ್ರ ಯದ್ಯಪಿ ಜ್ಞಾನಶಬ್ದಃ ಪ್ರಾಧಾನ್ಯೇನ ತಥಾಪಿ ಜ್ಞಾನಶಬ್ದವಾಚ್ಯಾನಿ ಭಕ್ತ್ಯಾವೃತ್ಯ ಜ್ಞಾನಂ ಪ್ರತಿ ಅನುಷ್ಠೀಯಮಾನಾನಿ ಜ್ಞಾನಶಬ್ದಾರ್ಹಾಣಿ ಭವಂತಿ ತ್ರಯೋದಶಾಧ್ಯಾಯೇ ಅಮಾನಿತ್ವಮದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂಚೈವಾಸ್ಥೈರ್ಯಮಾತ್ಮವಿನಿಗ್ರಹ ಇತ್ಯಾರಭ್ಯ ಅಧ್ಯಾತ್ಮಜ್ಞಾನನಿತ್ಯತ್ವಂ ತತ್ತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯತತೋನ್ಯಥಾ ಇತ್ಯಂತ್ಯೇನ ಶ್ಲೋಕೇನ ಜ್ಞಾಯತೆ ತತ್ರ ಜ್ಞಾನಾರ್ಥ ಜ್ಞಾನಾರ್ಥ ಜ್ಞಾನ ಜ್ಞಾನಸಾಧನಾನಿ ಯೇ ಸಂತಿ ಅಪಿ ಜ್ಞಾನಶಬ್ದಾರ್ಹಾಣಿ ಭವಂತಿ ಇತಿ ಸಮ್ಯಜ್ಞಾನಂ ನಾಮ ನ ಕೇವಲ ಶಾಸ್ತ್ರಾರ್ಥಜ್ಞಾನಂ ಕಿಂತರ್ಹಿ ಏತದೇವ ಅನುಭವಪರ್ಯಂತಂ ಇತ್ಯಭಿಪ್ರಾಯ ಆವಿಷ್ಕರಣಾಯ ವಿಜ್ಞಾನಶಬ್ದೋ ಅಪಿ ತತ್ರ ತತ್ರ ಪ್ರಯುಜ್ಯತೆ ಅಸ್ಮಿನ್ ಶಾಸ್ತ್ರೆ ಯತ್ರ ಮೋಕ್ಷ ಫಲತ್ವೇನ ಉಪನ್ಯಸ್ಯತೆ ತತ್ರ ಕೇವಲೋಪಿ ಜ್ಞಾನಶಬ್ದಃ ಅನುಭವಪರ್ಯಂತ ಜ್ಞಾನಾರ್ಥಕ ಏವ ವಿಜ್ಞಾನಪರ್ಯಾಯ ಇತಿ ಗ್ರಾಹ್ಯಂ ಸಹ ಪ್ರಯುಜ್ಯತೆ ತತ್ರ ಶಾಸ್ತ್ರಜನಿತ ಪರೋಕ್ಷ ಜ್ಞಾನ ಮಾತ್ರ ವಿಷಯ ಪರ್ಯಂತ ಜ್ಞಾನ ವಿಷಯ ಇತಿ ವಿವೇಕ್ತವ್ಯಂ